ಬನ್ನಿರಯ್ಯ ಹೊಲಕ್ಕೆ ಓಡೋಡಿ ಬನ್ನಿರಯ್ಯ ಹಾಡುತ್ತ ಪಾಡುತ್ತ ಪೈರನ್ನು ಕೊಯ್ಯುತ್ತ ಹಾಡುತ್ತ ಪಾಡುತ್ತ ಪೈರನ್ನು ಕೊಯ್ಯುವ ಗಟ್ಟಿಯಾಗಿ ಮುಡಿಯ ಕಟ್ಟುವ ಹೊಯ್ ಹೊಯ್ ಗಟ್ಟಿಯಾಗಿ ಮುಡಿಯ ಕಟ್ಟುವ ಓಡೋಡಿ ಬನ್ನಿರಯ್ಯ ಹೊಲಕ್ಕೆ ಓಡೋಡಿ ಬನ್ನಿರಯ್ಯ ಓಡೋಡಿ ಬನ್ನಿರಯ್ಯ ಹುಟ್ಟುತ್ತ ಕೇರುತ್ತ ಅಕ್ಕಿಯ ಮಾಡುವ ಹುಟ್ಟುತ್ತ ಕೇರುತ್ತ ಅಕ್ಕಿಯ ಮಾಡುವ ರಾಜಿಯ ನಾವು ಮಾಡುವ ಹೊಯ್ ಹೊಯ್ ರಾಜಿಯ ನಾವು ಮಾಡುವ ಓಡೋಡಿ ಬಂದಿರಯ್ಯ ಒಳಗೆ ಓಡೋಡಿ ಬಂದಿರಯ್ಯ ಕೊಯ್ಲಿನ ಕೆಲಸವು ಮುಗಿಯಿತು ಇಲ್ಲಿ ಕೊಯ್ಲಿನ ಕೆಲಸವು ಮುಗಿಯಿತು ಇಲ್ಲಿ ಹಬ್ಬ ದುಟವ ನಾವು ಮಾಡುವ ಹೊಯ್ ಹೊಯ್ ಹಬ್ಬದೂಟವ ನಾವು ಮಾಡುವ ಓಡೋಡಿ ಬನ್ನಿರಯ್ಯ ಹೊಲಕ್ಕೆ